ಅದರಂತೆಯೇ ಪ್ರಾತಃ ಕಾಲವಾದರೆ ಕಾಯ್ಕೊಂಡು ಕೂತಿದ್ದ ಇವನು ಕೀಚಕ ಅವನನ್ನು ಕಂಡು ಹುಸಿನಗೆ ನಗತ ದ್ರೌಪದಿ ಹೇಳಿದಳು ಏವಮ್ಮೆ ಸಮಯಂತ್ವದ್ಯ ಪ್ರತಿಬದ್ಧ ಸ್ವಕೀಚಕ ನತ್ವಾಂ ಸಖಾವ ಭ್ರಾತಾವ ಜಾನೀಯಾತ ಸಂಗಮಂ ಮಯ ನನ್ನ ಗಂಡಂದರು ಗಂಧರ್ವರಿಗೆ ನಾನು ಹೆದರಿದ್ದೆ ನಿನ್ನೆ ದಿವಸ ನೀನು ಅವಮಾನ ಮಾಡಿದ್ದು ಸರಿ ಅದು ಒಂದು ರೀತಿಯಲ್ಲಿ ರಕ್ಷೆಯಾಯಿತು ಆದರೆ ನಾಳೆ ನೀ ಬರುವುದು ನಿನ್ನ ಸ್ನೇಹಿತರಿಗಾಗಲಿ ತಮ್ಮಂತರಿಗಾಗಲಿ ಗೊತ್ತಾಗಬಾರದು ಊರಿನ ಜನ ತುಂಬ ಕೆಟ್ಟವರು ಮಾತನಾಡ್ಕೊಳ್ತಾರೆ ನಮ್ಮ ಬಗೆಗೆ ಈ ಭೀತಾಸ್ಮಿ ಗಂಧರ್ವಾಣಾಂ ಯಶಸ್ವಿನಾಂ ಇದು ಹೋಗಿ ನನ್ನ ಗಂಡಂದ್ರ ಕಿವಿಯಲ್ಲಿ ಬಿದ್ದರೆ ತುಂಬ ತೊಂದರೆ ಆಗುತ್ತೆ ಒಬ್ಬನೇ ಬರಬೇಕು ಕೀಚಕ ಹೇಳ್ದ ಏಕೋ ಭದ್ರೆ ಗಮಿಷ್ಯಾಮಿ ಶೂನ್ಯಮ್ಮ ವಸತಂ ತವ ಹೆದರಬೇಡ ನಾನು ಒಬ್ಬನೇ ಬರ್ತೀನಿ ನನ್ನ ಇಷ್ಟಾರ್ಥವನ್ನು ಪೂರೈಸು ದ್ರೌಪದಿ ಹೇಳಿದ್ಲು ಯದೇ ತನ್ನರ್ಥನಾಕಾರಂ ಮತ್ಸರಾಜೇನ ಕಾರಿತಂ ತಮಿಸ್ರೇ ತತ್ರ ಗಚ್ಚೇಥಾಹ ಗಂಧರ್ವಾಹ ತನ್ನ ಜಾನತೆ ಈ ದೊರೆ ಕಟ್ಟಿಸಿರುವ ನಾಟ್ಯ ಶಾಲೆಯ ಸ್ಮಶಾನದಲ್ಲಿ ಏನಿದೆಯಲ್ಲ ನೀನು ಒಬ್ಬನೇ ಬರಬೇಕು ಗಂಧರ್ವರ ಜಾಗ ಗೊತ್ತಿಲ್ಲ ಓ ಯೋಚನೆ ಮಾಡಬೇಡ ಬರ್ತೇನೆ ದಿವಸಾರ್ಧಂ ಸಮಭವತ್ ಬೆಳಗ್ಗೆ ಪಾಂಚಾಲಿ ಹೇಳಿದ ಮಾತನ್ನು ಕೇಳಿ ಅಲ್ಲಿಂದ ಆಚೆಗೆ ಸಾಯಂಕಾಲ ಬರೋ ತನಕ ಅವನು ಯುಗದಂತೆ ಕಳೆದಿದ್ದಾನೆ ಮಾಸೇನೇವ ಸಮಂ ರೂಪ ಒಂದು ತಿಂಗಳಾದಂತಾಯಿತು ಕಾಮಾತುರಾಣ ನ ಭಯಂ ನ ಲಜ್ಜ ಭಯವೂ ಇಲ್ಲ ಲಜ್ಜೆಯೂ ಇಲ್ಲ ಅಂತಾರೆ ಸಾಯಂಕಾಲ ಚೆನ್ನಾಗಿ ಸ್ನಾನ ಮಾಡಿ ಶ್ರೀಚಕೋತಗ್ರಹಂಗತ್ವ ಭೃಷಂ ಹರ್ಷ ಪರಿಪ್ಲುತಃ ಸೈರಂಧ್ರೀರೂಪಿಣಂ ಮೂಢೋ ಮೃತ್ಯುಂ ತಂ ನಾವ ಬುದ್ಧಮಾನ್ ಗಂಧಾಭರಣಮಾಲ್ಯೇಶು ವ್ಯಾಸಕ್ತಃ ವಿಶೇಷತಃ ಸ್ನಾನ ಮಾಡಿದ ಮೈ ತುಂಬ ಗಂಧ ಬಳಕೊಂಡ ಅಲಂಕಾರ ಮಾಡಿಕೊಂಡ ತಲೆಗೆ ಪುಷ್ಪವನ್ನು ಮುಡಿದಿದ್ದಾನೆ ಕೊರಳಲ್ಲಿ ಮಾಲಿಕೆ ಹಾಕ್ಕೊಂಡಿದ್ದಾನೆ ಅಲಂಚಕ್ರೆ ತದಾತ್ಮಾನಂ ಸತ್ವರಃ ಕಾಮ ಮೋಹಿತ ಇದು ಮೃತ್ಯುವಿನ ಒಪ್ಪಿಗೆ ಅಂತ ಗೊತ್ತಿಲ್ಲ ಅವನಿಗೆ ಶೈಲೇಂದ್ರಿಯ ರೂಪದಲ್ಲಿ ಮೃತ್ಯು ನನ್ನನ್ನು ಇವತ್ತು ಆಲಿಂಗನ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿಲ್ಲ ನಿರ್ವಾಣ ಕಾಲೇ ದೀಪಸ್ಯಾವರ್ತಿ ವಿಮದಿ ಉದಾಹರಣೆ ಕೊಡ್ತಾರೆ ವ್ಯಾಸರು ಒಂದು ದೀಪ ಹಣತೆಯಲ್ಲಿರುವ ದೀಪ ಜ್ಯೋತಿ ಆರುವಾಗ ಸ್ವಲ್ಪ ದೊಡ್ಡದಾಗುತ್ತಂತೆ ಮೊದಲು ಆಮೇಲೆ ಆರುವಂತೆ ಅಲ್ಲಿ ಹೋಗಿ ಸೇರೋ ಹೊತ್ತಿಗೆ ಕತ್ತಲೆ ಆಗಿತ್ತು ಅಲ್ಲೊಂದು ಕಲ್ಲು ಮಂಚವಿತ್ತು ಅದರ ಮೇಲೆ ಮೊದಲೇ ಭೀಮಸೇನ ಹೋಗಿದೆ ಗೆದ್ದ ದ್ರೌಪದಿ ಒಳಕೊಂಡಿದ್ದಾಳೆ ಕಂಬದ ಮರೆಯಲ್ಲಿ ಕೀಚಕ ಮಾತನಾಡುವುದು ದ್ರೌಪದಿಯ ಉತ್ತರವನ್ನು ಕೊಡುವುದು ಅದು ಭೀಮ ಮಲಗಿದ ಜಾಗದಿಂದ ಉತ್ತರ ಬರುವಂತೆ ಇದು ಒಂದು ವಿಚಿತ್ರವಾದ ಸಂಯೋಜನೆ ಪ್ಲೇಬ್ಯಾಕ್ ಅಂತ ಹೇಳ್ತೇವೆ ಇವತ್ತು ಯಾರದೋ ಧ್ವನಿ ಯಾರೋ ಎಲ್ಲೋ ನಟನೆಯನ್ನು ಮಾಡುವಂತೆ ತನ್ನ ಕಾಮಪಾಶದ ಮಾತುಗಳನ್ನೆಲ್ಲ ಹೇಳಿಕೊಂಡ ನೋಡು ಬೆಳಗ್ಗೆಯಿಂದ ಹೊತ್ತು ತುಂಬ ಆಗೋಯ್ತು ನನಗೆ ಏನು ಮಾಡಲಿ ಏನು ಮಾಡಲಿ ಅಂತೂ ಸಾಯಂಕಾಲ ಬಂತಲ್ಲ ಬಂತು ಬಂತು ಬಂದಿದ್ದೇನು ನೋಡು ಆಗ ಭೀಮಸೇನ ದ್ರೌಪದಿಗೆ ಮೊದಲೇ ಹೇಳಿಕೊಟ್ಟಿದ್ದ ನೋಡು ನೀ ಮಧ್ಯೆ ಏನು ಮಾತಾಡಬೇಕೋ ಅಷ್ಟೇ ಮಾತಾಡು ಅವನಾಗಿ ಬಂದು ಮಂಚದ ಮೇಲೆ ಕೂತ್ಕೊಳ್ಳೋ ತನಕ ನಾನು ಮುಸ್ಕನ್ನೂ ತೆಗೆಯೋಲ್ಲ ಮಾತನಾಡೋದಿಲ್ಲ ಅಂಥೇಳಿ ಸ್ವಾಗತಂತೇವರಾರೋಹೇ ಯನ್ಮಾಂ ವೇದೇಸೆ ಪ್ರಿಯಂ ಕಂಚಿ ಕಂಚಿಜಿತ್ಥಾಮಿ ಸಹಾಯಂ ವರವರ್ಣಿನಿ ಭೀಮ ಹೇಳಿದ್ದ ನನಗೇನು ಬೇರೆ ಸಹಾಯ ಬೇಡ ನಾನೊಬ್ಬನೇ ಮುಗಿಸ್ತೇನೆ ದೈ ಸೈನ್ಯ ಬೇಡ ಆದರೆ ಬಾಯಿ ಮುಚ್ಕೊಂಡಿರಬೇಕು ಎಷ್ಟು ಬೇಕು ಅಷ್ಟೇ ಮಾತನಾಡಬೇಕು ಅವನ ಜೊತೆ ಇಲ್ಲಿ ಯಥಾ ನ ಸಂಜಚೇಥಾಸ್ತ್ವಂ ಸತ್ಯಂ ವೈ ಮತ್ಕೃತೆ ವಿಭೋ ನೀವು ತದಾ ಪಾರ್ಥ ಕೀಚಕಂತನ್ ನಿಶೋದಯ ಕೊಟ್ಟು ಮಾತನ್ನು ತಪ್ಪಬಾರದು ಯಜಮಾನ್ರೆ ಇವತ್ತು ಮುಗಿಸಿಯೇ ತೀರಬೇಕು ಕೀಚಕನನ್ನ ಅಂತ ಇದೆಲ್ಲ ನಡೀತು ಭೀಮ ಹೋಗಿ ಹರಿಹಿ ಇವ ಅದೃಶ್ಯ ಪ್ರತ್ಯಾಕಾಂಕ್ಷಿತ ಕೀಚಕಂ ಒಂದು ಜಿಂಕೆಯನ್ನು ಹಸಿದ ಒಂದು ಸಿಂಹವು ಕಾಯ್ಕೊಂಡಿರುವಂತೆ ಭೀಮನೇ ಮೊದಲು ಹೋಗಿ ಭೀಮೋತ ಪ್ರಥಮಂ ಗತ್ವ ಚನ್ನ ಉಪಾವಿಶತಿ ಆ ಹೊತ್ತಿಗೆ ಬಂದ ಆ ಕೀಚಕ ಬಂದವನೇ ಅಪಲಾಪವನ್ನು ಶುರು ಮಾಡ್ತಾನೆ ದೃಷ್ಟ್ಯಾ ತ್ವಾಂ ತ್ವಂ ದರ್ಶನೀಯೋ ಅತದಿಷ್ಟ್ಯಾತ್ಮಾನಂ ಪ್ರಶಂಸಸಿ ಏನು ಪ್ರಶಂಸೆ ಮಾಡ್ತಾನೆ ದ್ರೌಪದಿಯನ್ನ ಅಂತೂ ನನಗೆ ಒಪ್ಪಿದೆಯಲ್ಲ ನನ್ನ ರೂಪ ಒಲಿದೇ ಇದ್ದವ್ರು ಯಾರಿದ್ದಾರೆ ಐಶ್ವರ್ಯ ಒಲಿದೇ ಇದ್ದವ್ರು ಯಾರಿದ್ದಾರೆ ಅದರಿಂದ ಎರ ಸೈರಂಧಿ ಅಕಸ್ಮಾನ್ ಮಾಂ ಪ್ರಶಂಸಂತಿ ಸದಾ ಅಗ್ರಹರತಾ ಸ್ತ್ರೀಯ ನನ್ನ ಮನೆಯಲ್ಲಿ ನನ್ನ ಅಸ್ತ್ರೀಯರೆಲ್ಲರೂ ನನ್ನ ರೂಪ ಗುಣಗಳನ್ನು ಸರ್ವದಾ ಕೊಂಡಾಡೋರು ನೀನು ಒಬ್ಬಳೇ ಬಾಕಿ ಇದ್ದರೆ ಆಹಾ ನೀನು ಇವತ್ತು ಒಲಿದೆಯಲ್ಲ ಅಂದಾಗ ಅಲ್ಲಿ ದ್ರೌಪದಿ ಮಲಗಿರೋ ಭೀಮಸೇನ ಜಾಗದಲ್ಲಿ ಮಾತನಾಡುವಂತೆ ಈದೃಶಸ್ತು ತ್ವಯಾ ಸ್ಪರ್ಶಃ ಸ್ಪೃಷ್ಟಪೂರ್ವೋ ನ ಹಿಚಿತಿ ಈ ಭಾಗ ಕುಮಾರ್ ತುಂಬ ಚೆನ್ನಾಗಿದೆ ಮಂಚದ ಮೇಲೆಯೇ ಹೋಗಿ ಕೂತ್ಕೊಂಡ ಕೀಚಕ ಕೂತ್ಕೊಂಡ ಮೇಲೆ ಭೀಮಸೇನ ಮಲಗಿದ್ದಾನೆ ಅಂತ ಗೊತ್ತಿಲ್ಲದೆ ಮೈಯನ್ನು ಪರಾಮರ್ಶನ ಮಾಡುವಾಗ ಯಾಕಿದೆ ಮೈಯೆಲ್ಲ ಕಲ್ಲಾಗಿದೆಯಲ್ಲ ಇದು ಇದು ಸ್ತ್ರೀಯರಿಗಿರ್ತಕ್ಕಂಥ ರೂಪ ಇಲ್ವಲ್ಲ ಅಂದರೆ ಆಗ ಭೀಮಸೇನ ಮಾತನಾಡುವಂತೆ ದ್ರೌಪದಿ ಹೇಳ್ತಾಳೆ ನನ್ನಂಥ ಮೈ ಗಟ್ಟಿ ಇರುವಂತಹ ಸ್ತ್ರೀ ಲೋಕದಲ್ಲಿ ಇಲ್ಲ ಈ ದೃಶಸ್ತು ತ್ವಯಾ ಸ್ಪರ್ಶ ಸ್ಪೃಷ್ಟಪೂರ್ವೋ ನ ಸ್ಪರ್ಶಂ ವೇಸಿ ವಿದಗ್ಧಸ್ವಂ ಕಾಮಧರ್ಮ ವಿಚಕ್ಷಣ ದ್ವಂದ್ವಾರ್ಥಗಳನ್ನು ಕೊಡುತ್ತೆ ಇದು ಡಬಲ್ ಮೀನಿಂಗ್ ಇರುವ ವಾಕ್ಯ ನನ್ನ ಸ್ಪರ್ಶ ಎಂಥದ್ದು ಒಂದು ಸ್ವಲ್ಪ ಮುಂದೆ ಗೊತ್ತಾಗುತ್ತೆ ನಿನಗೆ ಅಂತ ಹೇಳಿ ಇತ್ಯುಕ್ತ ತಮ್ಮ ಮಹಾಬಾಹು ಭೀಮೋ ಭೀಮ್ ಪರಾಕ್ರಮ ಸಹಸೋತ್ಪತ್ತಿ ಕೌಂತೆಯ ಪ್ರಹಸ್ಯ ಇದಮುವಾಚ ಅದ್ಯತ್ವಾಂ ಭಗಿನಿ ಮೇಲಕ್ಕೆದ್ದ ಭೀಮಸೇನ ಮುಸುಕನ್ನು ಹರಿದು ಹಾಕಿದ ಕೀಚಕನ ಮುಂದಲೆಯನ್ನು ಹಿಡಿದ ಅವನ ಹಾರಗಳನ್ನು ಹರಿದು ಹಾಕಿದ ಎದೆಗೆ ಗುದ್ದಿದ ಇಲ್ಲ ಪಾಪಿ ನೀನು ಸೋದರಿ ಮಾತನ್ನು ಕೇಳಿಕೊಂಡು ಆ ಪಾಂಚಾಲಿ ನನ್ನ ಪತ್ನಿಯ ಮಾನಕ್ಕೆ ಕೈ ಹಾಕಿದ್ದೀಯೇ ದ್ರಕ್ಷತೆ ಅದ್ರಿ ಪ್ರತೀಕಾಶಂ ಸಿಂಹೇನೇವ ಮಹಾಗಜಂ ಬೆಟ್ಟದಂತಿರುವ ನನ್ನನ್ನು ನೋಡು ಆನೆ ಸಿಂಹವನ್ನು ನೋಡಿದಂತ ನೋಡು ನಾನು ಈ ನಿನ್ನಂಥ ನೂರು ಜನ ಬಂದರೂ ಹೆದರೋದಿಲ್ಲ ಅಂತ ಹೇಳಿ ಇದು ಎರಡು ನಿಮಿಷ ಈ ಮಾತಾಡಿದ್ದು ಏನು ಅರ್ಥವೇ ಆಗಲಿಲ್ಲ ಕೀಚಕನಿಗೆ ಇದು ಸೈರಂದ್ರಿ ಧ್ವನಿಯೂ ಅಲ್ಲ ಇದು ಸೈರಂದ್ರಿಯ ಸ್ಪರ್ಶವೂ ಅಲ್ಲ ಇದು ಸೈರಂದ್ರಿಯ ಮಾತು ಆಗಿರ್ಲಿಕ್ಕೆ ಶಕ್ತಿ ಇಲ್ಲ ಯಾಕೆಂದರೆ ಅವನು ಕಾಮಾತುರನಾಗಿದ್ದವನಿಗೆ ಬುದ್ಧಿಯೇ ವ್ಯತ್ಯಾಸವಾಗಿದ್ದರಿಂದ ಒಂದು ಸ್ವಲ್ಪ ಕಾಲ ಏನು ತಿಳಿಯಲಿಲ್ಲ ಈ ಡೈಲಾಗ್ ಈ ಪರಸ್ಪರ ಸಂಭಾಷಣೆ ವ್ಯಾಸಲ್ಲಿ ತುಂಬ ಸೊಗಸಾಗಿ ಬಂದಿದೆ ಅಲ್ಲಿಂದ ಆಚೆಗೆ ಅರ್ಥವಾಯಿತು ಯಾರೋ ಬೇರೆಯವರು ಬಂದಿದ್ದಾರೆ ಗಂಧರ್ವ ಇರ್ಬೋದು ಅಂತ ತಿಳ್ಕೊಂಡು ಅವನು ಕುಸ್ತಿಗೆ ಸಿದ್ಧವಾದ ಆ ಕುಸ್ತಿ ಒಂದು ಸ್ವಲ್ಪ ಹೊತ್ತು ನಡೆಯುವಷ್ಟರಲ್ಲಿಯೇ ಸಿದ್ಧನಾಗಿ ಮನಸ್ಸಿದ್ಧತೆ ಇಲ್ಲದೆ ಬಂದಿದ್ದ ಕೀಚಕನ ಕೈ ಶಕ್ತಿ ಕಡಿಮೆ ಆಯಿತು ಭೀಮಸೇನ ಶಕ್ತಿ ಹೆಚ್ಚಾಯಿತು ತತಯೇನಂ ಪರಿಶ್ರಾಂತಂ ಉಪಲಭ್ಯವಿರುಕೋದರಃ ಬಹಳ ಸುಸ್ತು ಹೊಡೆದು ಬಿಟ್ಟ ಕೀಚಕ ಯೋಕ್ತ್ರಿಯ ಮಾಸಬಾಹುಭ್ಯಾಂ ಪಶುಮ್ರಸನೆಯ ಯಥ ಎರಡು ತೋಳುಗಳನ್ನು ಕೀಚಕನ ಗಂಟ್ಲ ಮೇಲೆ ಇಟ್ಟು ಆ ಕೊರಳನ್ನು ಮಿಸುಕಿದ್ದಾನೆ ಭ್ರಾಮಯಾಮಾಸ ಸುಚಿರಂ ವಿಸ್ಫುರಂತಂ ಚೇತಸಂ ಭಿನ್ನ ಭೇರಿ ಸಮಸ್ವನಂ ಹರಿದು ಹೋದ ನಗಾರಿ ಶಬ್ದ ಮಾಡುವಂತೆ ಕಿರಿಚಿದ್ದಾನೆ ಭೀಮಸೇನ ಕೊರಳು ಮಿಸುಕಿದ ಎದೆಗೆ ಗುದ್ದಿದ ಆ ಹೋರಾಟದಲ್ಲಿ ತಲೆಯ ಎಳಗಿಕ್ಕಿ ಕೈಕಾಲುಗಳನ್ನು ಬಸಿರೊಳು ಸಿಕ್ಕಿ ಕುಮಾರವ್ಯಾಸ ಪಿಂಡೀಕರಣ ಮಾಡಿದ ಅಂತ ವರ್ಣನೆ ಮಾಡಿದ್ದಾರೆ ತುಂಬ ರೋಚಕವಾಗಿ ಕಾಣಿಸುತ್ತೆ ಯುದ್ಧದ ವರ್ಣನೆ ಮೂಲದಲ್ಲಿ ಬಹಳ ಇಲ್ಲ ಆಮೇಲೆ ಆ ಹೆಣವನ್ನು ಕಾಲು ಹಿಡ್ಕೊಂಡು ಆ ಮಾಳಿಗೆಯಲ್ಲಿ ತುಂಬ ಕಳ ಓಡಾಡಿಸಿದ್ದಾನೆ ಆಕ್ರಮ್ಯಚ ಕಟೀ ದೇಶ ಜಾನುನ ಕೀಚಕಾಧಮಂ ಅತತಂ ಭಗ್ನ ಸರ್ವಾಂಗಂ ನಯನಾಂಬರಂ ಬಟ್ಟೆಯಲ್ಲಿ ಕಣ್ಣಲ್ಲಿ ಮೂಗಲ್ಲಿ ಕಾಲು ಏನು ಗೊತ್ತಾಗಲಿಲ್ಲ ಹಾಕಿ ಅವನನ್ನು ಬಿಗಿದು ನೇಣು ಹಾಕಿದಂತೆ ಕೊಂದು ಹಾಕಿದ ಉಂಡೆ ಮಾಡಿಬಿಟ್ಟ ಹೆಣವನ್ನು ಕೆಳಗೆ ತಳ್ಳಿದ ಈಗ ಹೇಳ್ತಾನೆ ಅದ್ಯಾಹಂ ಮರಣೋ ಭೂತ್ವ ಭ್ರಾತುರ್ಭಾರ್ಯಾಪಹಾರಣಂ ಇವತ್ತು ಋಣ ತೀರಿಸಿಬಿಟ್ಟೆ ದ್ರೌಪದಿ ನೋಡು ನಿನ್ನ ತಂಟೆಗೆ ಬಂದವರಿಗಿದೆ ಸ್ಥಿತಿ ಇದು ಮೊದಲನೇದು ಇದು ದುರ್ಯೋಧನಕ್ಕಾಗಬೇಕಾಗಿತ್ತು ದುಶಾಸನಕ್ಕಾಗಬೇಕಾಗಿತ್ತು ಶಕುನಿಗಾಗಬೇಕಾಗಿತ್ತು ಕರ್ಣನಿಗಾಗಬೇಕಾಗಿತ್ತು ಅವತ್ತು ಅಣ್ಣ ತಡದಿದ್ದರಿಂದ ಸುಮ್ಮನೆ ಆಗಿಬಿಟ್ಟೆ ಇವತ್ತು ಅಣ್ಣನಾಜ್ಞೆಯನ್ನು ಮೀರಿದ್ದೇನೆ ನಿನ್ನ ತಂಟೆಗೆ ಬಂದವರಿಗೆ ಹೀಗೆ ಆಗತ್ತೆ ಶಾಂತಿಂ ಲಬ್ಧ ಅಸ್ಮಿ ಪರಮಾಂ ಹತ್ವಾ ಸೈರಂಧ್ರಿ ಕಂಟಕಂ ಸರೇಂದ್ರಿ ಕಂಟಕವನ್ನು ಮುಗಿಸಿ ಇವತ್ತು ಸ್ವಲ್ಪ ಶಾಂತಿ ಆಯಿತು ಹನ್ನೆರಡು ವರ್ಷ ಇದ್ದ ಶಾಂತಿ ಇವತ್ತು ಸಿಕ್ಕಿಬಿಡಿತು ಎಂಬುದಾಗಿ ಹೇಳಿ ನಿಷ್ಪಿಷ್ಯ ಪಾಣಿ ನಾಪಾಣಿ ಕೋಪ ಎಷ್ಟಿತ್ತು ಅಂದ್ರೆ ಸತ್ತ ಮೇಲೆಯೂ ಬಿಡಲಿಲ್ಲ ಅವನ ಹೆಣವನ್ನು ತಿರುಗಿ ತಿರುಗಿ ಕೈಯಿಂದ ಎರಡೂ ಕಡೆಯಿಂದ ಅದನ್ನು ಉಂಡೆ ಮಾಡ್ತಿದ್ದಾನೆ ತಸ್ಯ ಪಾದೌಚಪಾಣಿ ಪಾಣಿ ಚ ಶಿರೋ ಸರ್ವಶಃ ಕಾಯೇ ಪ್ರವೇಶ ಮಾಸ ಪಶೋರಿವ ಕೈ ಪಶುಗಳನ್ನು ಕೊಲ್ಲತಕ್ಕಂಥ ರುದ್ರನಂತ ಪಿನಾಕಪಾಣಿಯಂತೆ ಅವನ ಕಾಲನ್ನು ಕೈಗಳನ್ನು ತಲೆಯನ್ನು ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಶರೀರದಲ್ಲಿ ಒಂದು ಮುಂಡೆ ಮಾಡಿ ಚಂಡು ಕಾಲು ಚಂಡು ಮಾಡುವಂತೆ ಹಾಕಿ ಕೆಳಗೆ ಹಾಕಿದ್ದಾನೆ ಸಮ್ಮಥಿತ ಸರ್ವಾಂಗಂ ಮಾಂಸಪಿಂಡೋಪಮಂ ಕೃತಂ ಇದು ಯಾವ ಪ್ರಾಣಿ ಶರೀರ ಇರಬಹುದು ಅಂತ ಯಾರಿಗೂ ಗುರುತಾಗದೇ ಇರುವಂತೆ ಮಾಡಿ ಉಪಾಯದಲ್ಲಿ ದ್ರೌಪದಿಯನ್ನು ಕರೆದು ಕೃಷ್ಣ ಯಾತರ್ಶಯಾಮಾಸ ಭೀಮಸೇನೋ ಮಹಾಬಲಹ ನೋಡು ಈ ಪಾಪಿ ಇಂಥ ಸ್ಥಿತಿ ಇನ್ನೂ ಅನೇಕರಿಗಾಗಬೇಕು ಎಲೆ ದ್ರೌಪದಿ ನಿನ್ನ ಸ್ಥಿತಿಗೆ ನಾನು ಅವತ್ತಿಂದ ಮರುಗುತ್ತಾ ಇದ್ದೇನೆ ಇವತ್ತು ಶಾಂತಿ ಸಿಕ್ಕಿದೆ ನನಗೆ ಅದಾದ ಮೇಲೆ ಇನ್ನೂ ತೃಪ್ತಿ ಬರಲಿಲ್ಲ ಚಂಡಿನಂತ ಅದನ್ನು ಕಾಲಿಂದ ಒದ್ದಿದ್ದಾನೆ ಅವನ ಹಣವನ್ನು ಪಾದೇನ ಪೀಡೆಯ ಮಾಸ ತಸ್ಯ ದುರಾತ್ಮನಃ ತಥೋಗ್ನಿಂ ತತ್ರ ಪ್ರಜ್ವಾಲ್ಯ ದರ್ಶಯಿತ್ವಾತಿ ಕೀಚಕಂ ಎರಡು ಕೈಗಳನ್ನು ಒಂದರ ಮೇಲೊಂದು ಮಸಕಿದ್ರೆ ಜ್ವಾಲೆ ಉಂಟಾಯಿತು ಅಗ್ನಿ ಆ ಕೈಗಳು ಹೇಗಿರಬೇಕು ಭೀಮನ ಕೈಗಳು ಆ ಜ್ವಾಲೆಯಲ್ಲಿ ತೋರಿಸಿದ ನೋಡು ನಿನ್ನ ತಂಟೆಗೆ ಬಂದವರು ಹೀಗಾಗತ್ತೆ ಕೀಚಕೋಯಂ ಹತಶ್ಚೇತೆ ಗಂಧರ್ವೈ ಪತಿ ಭಿರ್ಮಮ ಮುಂದೆ ಏನು ಹೇಳ್ಕೋಬೇಕೋ ಸ್ವಲ್ಪ ಹೊತ್ತು ಇಲ್ಲಿ ಕೆಲಸ ನಿನಗಿನ್ನೂ ಇದೆ ಕಾವಲುಗಾರರು ಅವರು ಇವರು ಬಂದು ಕೇಳಿದರೆ ನನ್ನ ತಂಟೆಗೆ ಬಂದವ್ರನ್ನ ಗಂಧರು ಕೊಂದು ಹಾಕಿದ್ರು ಅಂತ ಹೇಳು ಮುಂದಿನ ಕೆಲಸ ನಾನು ಮಾಡಿಕೊಳ್ತೇನೆ ಅಂತ ಹೇಳಿ ಭೀಮಸೇನ ಹೊರಟ ಕೀಚಕರ ವಧೆ ಆಯಿತು ಇನ್ನೂ ಬೆಳಗಾಗೋದು ಸ್ವಲ್ಪ ಹೊತ್ತಿತ್ತು ಅದು ಹೆಣದ ವಾಸನೆ ಕತ್ತಲೆ ಬೆಳಗ್ಗೆ ಹೊತ್ತು ಮಾತ್ರ ಹುಡುಗಿಯರು ಬಂದು ಅರ್ಥ ಆಗಿರ್ತನ ಕಲ್ತ್ಕೊಂಡು ಹೋಗ್ತಾ ಇದ್ದ ಜಾಗ ಬಾಗಿಲಲ್ಲಿ ಸ್ವಲ್ಪ ಹೊತ್ತು ನೋಡಿದ್ಲು ಹೊರಗಡೆಯೂ ಕತ್ತಲೆ ಒಳಗಡೆಯೂ ಕತ್ತಲೆ ದ್ರೌಪದಿ ಸೂರ್ಯೋದಯ ಆಗುವ ಹೊತ್ತಿಗೆ ಕಾವಲುಗಾರರು ಬಂದರು ಕಾವಲುಗಾರರು ಬಂದರು ಒಳಗೆಲ್ಲೋ ಅಡ್ಕೊಂಡಿದ್ದಾಳೆ ದ್ರೌಪದಿ ಪಂಜುಗಳನ್ನು ಹಚ್ಚಿದರು ಪಂಜುಗಳಿಂದ ಒಳಗೆ ಬಂದು ಯಾರು ಆಗಲೇ ಬಾಗಿಲು ತೆಗೆದಿದ್ದಾರಲ್ಲ ಏನಿರ್ಬೋದು ಅಂತ ಹೇಳಿ ಸಹಸೈವ ಸಮಾಜಗ್ಮುಹು ಆದಾಯ ಉಲ್ಕಾಹ ಸಹಸ್ರಶಃ ಉಲ್ಕಾ ಉಲ್ಕಾ ಅಂದರೆ ಕೊಳ್ಳಿ ಪಂಜು ಸಹಸ್ರ ಸಾವಿರಾರು ಪಂಜುಗಳನ್ನು ಒಬ್ಬ ನೋಡಿದ ಬಾಗಲ್ ಬಾಗಿಲು ತಲೆ ಬಂದ್ರು ಅಂತ ಉಳಿದವ್ರನ್ನ ಕರೆದ ಕಾವಲ್ಗಾರರೇನು ಅರಮನೆ ಸೈನ್ಯ ತುಕುಡಿ ಇತ್ತು ಸಾವಿರಾರು ಜನ ಬಂದು ಆ ಒಳಗಡೆ ಎಲ್ಲ ಕೊಳ್ಳಿ ಬೆಂಕಿ ಸಹಾಯದ ಏನು ಏನು ಅಂತ ನೋಡ್ತಾ ಇದ್ದಾರೆ ಗತ ದದೃಶುರ್ಭೂಮೌ ರುಧರೇಣ ಸಮುಕ್ಷಿತಂ ಇದು ಯಾವುದೋ ಒಂದು ಹೆಣ ವಾಸನೆ ಬರ್ತಾ ಇದೆ ಈಗ ತಾನೇ ಯಾರೋ ಸಾಯಿಸಿದ್ದಾರೆ ಯಾರ್ದಿರ್ಬೋದು ಯಾರ್ದಿರ್ಬೋದು ನೋಡ್ತಾ ಇದ್ದಾರೆ ಪಾಣಿಪಾದ ವಿಹೀನಂತೂ ಹೊರಗಡೆ ಕಾಲು ಪ್ರೊಜೆಕ್ಷನ್ ಒಂದು ಹೆಣ ಇದ್ದರೆ ಕಾಲು ಕೈ ಕಾಣಿಸ್ಬೇಕಲ್ಲ ಇದಕ್ಕೆ ಕೈ ಇಲ್ಲ ಇದಕ್ಕೆ ಕಾಲಿಲ್ಲ ಯಾರ ನಿರೀಕ್ಷಂತಿ ತದ ಸರ್ವೇ ಪರಂ ವಿಸ್ವಯಮಾಗತಾ ತುಂಬ ಆಶ್ಚರ್ಯವಾಯಿತು ಯಾವನೋ ಮಹಾಪುರುಷ ಇರಬೇಕು ದೊಡ್ಡ ಒಂದು ಗಂಟಿನಂತಿದೆ ಶರೀರ ಅಮಾನುಷಂ ಕೃತಂ ಕರ್ಮ ತಂದೃಷ್ಟ ವಿನಿಪಾತಿತಂ ಮನುಷ್ಯರು ಮಾಡಿದ್ದಲ್ಲ ಈ ಕೊಲೆ ಯಾರು ಬಂದಿದ್ರು ಇದರ ಮುಖ ಎಲ್ಲೋ ಕ್ವಾಸ್ಯಗ್ರೀವ ಇವನು ಕೊರಳಲ್ಲಿ ಕ್ವ ಚರಣವು ಕ್ವ ಪಾಣಿ ಕ್ವ ಶಿರಸ್ತಥ ಒಬ್ಬೊಬ್ಬರು ಕೇಳ್ತಾರೆ ತಲೆಯಲ್ಲಿ ಕಾಲಲ್ಲಿ ಕೈಯಲ್ಲಿ ಇತಿಸ್ಮತಂ ಪರೀಕ್ಷಂತೆ ಗಂಧರ್ವೇಣ ಹತಂತದ ಕಾರು ಗಂಧರ್ವರ ಕೃತ್ಯ ಇದು ಮಾಟ ಮಾಡಿದ ಹಾಗೆ ಯಾರದು ಗೊತ್ತಿಲ್ಲವಲ್ಲ ಈ ಶರೀರ ತಸ್ಮಿನ್ ಕಾಲೇ ಸಮಾಗಮ್ಯ ಸರ್ವೇ ತತ್ರ ಅಸ್ಯ ಬಾಂಧವಾಹ ಈ ಕಡೆ ಸಮಾಚಾರ ಹೋಯಿತು ಊರಿಗೆ ಕ್ರಮೇಣ ಈ ಕಾವಲುಗಾರರಿಗೂ ಗೊತ್ತಾಯಿತು ಕೀಚುಕಂದಿರಬಹುದು ಅಂತ ಅಲ್ಲಿ ಆಗಿ ಬಿದ್ದಿದ್ದ ಒಡವೆಗಳನ್ನು ನೋಡಿದ್ರು ತಲೆ ಮುಂಡ ಸುಪೇಟ ಗೀಟ ಕಿರೀಟ ನೋಡಿದರು ನಮ್ಮ ಕೀಚಕರ ಇರದಿದು ಓಹೋ ಕೀಚಕ ಹೋಗಿಬಿಟ್ಟ ನಿನ್ನೆ ಸಭೆಯಲ್ಲಿ ತೈರಂದ್ರಿಯನ್ನು ಒದ್ದದ್ದು ಅವ್ರಿಗೆ ಸಮಾಚಾರ ಹೋಗಿರಬೇಕು ಅವಳು ಹೇಳಿದ್ದೇ ನಿಜವಾಯಿತು ನಮ್ಮ ಗಂಧರ್ವಪತಿಯರು ಮಾಡ್ತಾರೆ ಅಂತ ಅಯ್ಯೋ ಹೋಗ್ಬಿಟ್ರಲ್ಲ ಕೀಚಕ ಸೇನಾಪತಿ ಹೋಗ್ಬಿಟ್ರಲ್ಲ ಅಂತ ಅವ್ರು ಎದೆ ಬಡ್ಕೊಳ್ತಾ ಕೊಬ್ಬ ಹೋಗಿ ಊರು ಸಮಾಚಾರ ಹೇಳಿದ ಕೀಚಕನಿಗೆ ನೂರು ಜನ ಸೋದರರಿದ್ದರು ಉಪಕೀಚಕರು ಎಂಬುದಾಗಿ ಅವರೆಲ್ಲರೂ ಬಂದು ಸೇರಿದರು ನಮ್ಮ ಅಣ್ಣನ ಯಾರು ಕೊಂದರು ನಮ್ಮ ಅಣ್ಣನ ಯಾರು ಕೊಂದರು ದೊರೆ ತರ್ಕ ಹೋಯಿತು ಸಮಾಚಾರ ಅವನಿಗೆ ಪೀಕ್ಲಾಟ ಅವನಿಗೆ ಪಾಂಚಾಲಿಗೆ ಅಪಮಾನವಾಗಿದ್ದಕ್ಕಿಂತ ನಾನು ಸೇನಾಧಿಪತಿ ಹೋಗಿಬಿಟ್ಟ ನಮ್ಮೂರನ್ನು ರಕ್ಷಣೆ ಮಾಡೋರು ಯಾರಿನ ಮೇಲೆ ಶತ್ರುಗಳ ಕಾಟ ಬರುತ್ತಲ್ಲ ಅಂತ ಅವನಿಗದು ಯೋಚನೆ ಈ ಕಡೆ ಪಾಂಚಾಲಿಗೆ ಸಹಾಯವನ್ನು ಒದಗಿಸ್ತಾ ಇದ್ದ ಅಧರ್ಮ ತನ್ನ ಮನಸ್ಸನ್ನು ಚುಚ್ಚುತ್ತಾ ಇದೆ ಸ್ವಭಾವತಃ ಧರ್ಮವಂತ ವಿರಾಟ್ ರಾಜ ಯಾಕೆ ಮುಂದೆ ಪ್ರಾಣವನ್ನೇ ಕೊಡ್ತಾನೆ ಪಾಂಡವರಿಗಾಗಿ ಮಹಾಭಾರತ ಯುದ್ಧದಲ್ಲಿ ತನ್ನ ಎಲ್ಲ ಮಕ್ಕಳನ್ನು ಬಲಿ ಕೊಟ್ಟು ತಾನು ಪಾಂಡವರ ಸೇವೆಗೆ ನಿಲ್ಲತಕ್ಕವನು ಧರ್ಮಾತ್ಮ ಇದ್ದ ಆದರೆ ಒಂದು ದೋಷ ಇತ್ತು ಸ್ವಲ್ಪ ಸ್ತ್ರೀಯರನ್ನ ಕಂಡ್ರೆ ಒಂದು ವ್ಯಾಮೋಹ ಎರಡನೇದು ಅಂಜಿಕೆ ದುಷ್ಟರನ್ನ ಕಂಡ್ರೆ ಅಂಜಿಕೆ ಪರಿಪೂರ್ಣರು ಯಾರು ಇಲ್ಲ ಧರ್ಮರಾಜನ ಮೊದಲುಕೊಂಡು ಮಹಾಭಾರತದಲ್ಲಿ ಕೃಷ್ಣನನ್ನು ಬಿಟ್ಟರೆ ಎಲ್ಲರಲ್ಲಿ ಏನಾದರೂ ಒಂದೊಂದು ದೋಷ ಇದೆ ಅಂತ ತೋರಿಸ್ತಾ ಇದ್ದಾರೆ ವೇದವ್ಯಾಸರು ಮನುಷ್ಯ ಸಹಜವಾದ ಕಥೆ ಅವರೆಲ್ಲ ಬಂದರೂ ತಸ್ಮಿನ್ ಕಾಲೇ ಸಮಾಗಮ್ಯ ಸರ್ವೇ ತತ್ರಸ್ಯ ಬಾಂಧವಾ ಕೀಚಕರ ಸಂಬಂಧಿಗಳು ಹೆಂಡಂತಿರು ಎಲ್ಲರೂ ಬಂದರು ಋದುಹು ಕೀಚಕಂದೃಷ್ಟ ಪರಿವಾರ ಸಮಂತತಃ ಗೊಳೋ ಅಂತ ಅಳ್ತಾ ಇದ್ದಾರೆ ಇಂಥ ದುರ್ಮರಣ ಬರುವುದೇ ಯಾರಯ್ಯ ಇವನು ಹೇಗೆ ಮಾಡಿದ್ರು ಗೊತ್ತಾಗ್ಲಿಲ್ವಲ್ಲ ಪೋಥಿತಂ ಭೀಮಸೇನೇನ ತಮೀಂದ್ರೇಣೇ ವದಾನವಂ ಭೀಮ ಮಾಡಿದ್ದಾನೆ ಭೀಮ ಇದ್ದಾನೆ ಅಂತ ಗೊತ್ತಿಲ್ಲ ಯಾವನು ಗಂಧರ್ವರ ಕೃತ್ಯ ಇದು ಗಂಧರ್ವರ ಗಂಟು ಹಾಗೆಯೇ ಗಂಧರ್ವರ ಯುದ್ಧವೂ ಹಾಗೆಯೇ ಇದೊಂದು ಮಾಯಾ ಯುದ್ಧ ಗೊತ್ತಾಗ್ಲಿಲ್ವಲ್ಲ ಏನು ಮಾಡೋದು ಸರಿ ಹೆಣ ಆಯಿತು ಸಂಸ್ಕಾರವನ್ನಾದರೂ ಮಾಡೋಣ ಅಂತ ದೊರೆಯನ್ನ ಪಣೆ ಕೇಳಿದರು ಬಹಿರ್ನೇ ತುಂಬ ಪ್ರಚಕ್ರಮುಹು ದೊಡ್ಡ ಚಟ್ಟವನ್ನು ಕಟ್ಟಿ ಅದರ ಮೇಲೆ ಉಂಡೆಯನ್ನಿಟ್ಟು ಅದಕ್ಕೆಲ್ಲ ಅಲಂಕಾರಗಳನ್ನು ಮಾಡಿ ಹಗ್ಗಗಳನ್ನು ಬಿಗಿದು ನೀನು ತಗೊಂಡು ಹೊರಡಬೇಕನ್ನೋ ಅಷ್ಟರಲ್ಲಿ ಇಲ್ಲಿ ಇನ್ನೇನಿದೆ ಅಂತ ಕೊಳ್ಳಿ ತಗೊಂಡು ಅಲ್ಲೆಲ್ಲ ಹುಡುಕಾಡಿದ್ರೆ ಅಲ್ಲಿ ನಿಂತಿದ್ದ ದ್ರೌಪದಿ ಕಣ್ಣಿಗೆ ಬಿದ್ದಳು ಅದನ್ನು ನೋಡಿದ್ರು ಕೀಚಕರು ಆಹಾ ಇವಳೇ ಸೈರಂಧ್ರಿ ನಿನ್ನೆ ಇವಳನ್ನೇ ಅಪಮಾನ ಮಾಡಿದ್ದು ನಮ್ಮ ಅಣ್ಣ ಇವಳು ಗಂಡಂದರೆ ಬಂದು ಕೊಂದಿದ್ದಾರೆ ಇವಳ ನಿಮಿತ್ತವಾಗಿ ಪ್ರಾಣ ಹೋಯಿತು ನಮ್ಮ ಅಣ್ಣನಿಗೆ ಆದ್ದರಿಂದ ಇವಳನ್ನು ಸಜೀವವಾಗಿ ಅಣ್ಣನ ಜೊತೆಯಲ್ಲಿಯೇ ಸುಟ್ಟರೆ ಅವನ ಆತ್ಮಕ್ಕೆ ಶಾಂತಿ ಉಂಟಾಗ್ತದೆ ಅಂತ ಒಬ್ಬ ಹೋಗಿ ಮಹಾರಾಜರನ್ನು ಕೇಳಿದ ದೊರೆಗಳೇ ನಮ್ಮ ಆಸ್ಥಾನದಲ್ಲೊಂದು ಒಂದು ಅವಮಾನವಾಯಿತು ನೆನ್ನೆ ಒಬ್ಬ ಸ್ತ್ರೀಗೆ ಅವಳ ನಿಮಿತ್ತ ಈ ಕೀಚಕ ನಮ್ಮ ಅಣ್ಣ ಹೋಗಿಬಿಟ್ಟ ನೀವು ಒಪ್ಣೆ ಕೊಟ್ರೆ ಅವಳನ್ನು ಇವನ್ ಜೊತೆಯಲ್ಲೇ ಸುಡುತ್ತೇವೆ ಅಂತ ಕೇಳಲಾಗಿ ಮೃತಸ್ಯಾಪಿ ಪ್ರಿಯಂಕಾರ್ಯಂ ಸತ್ತ ಮೇಲೆ ಇವೊಬ್ಬನಿಗೆ ನಾವು ನೆಮ್ಮದಿಯನ್ನು ಕೊಡಬೇಕು ಸೂತಪುತ್ರಸ್ಯ ಸರ್ವಥ ತಥೋ ವಿರಾಟ ಕೀಚಕೋಸ್ಯ ಕೃತೆ ಹತೆ ಹತಃ ಅಸ್ಯಾಕೃತೆ ಇವನಿಗೋಸ್ಕರವಾಗಿ ಸತ್ತಿದ್ದಾನಾದ್ರಿಂದ ಸಹ ಅನೇನ ಅದ್ಯ ದಹ್ಯೇಮ ತದನುಜ್ಞಾತುಮರ್ಹಸಿ ಎಂಥ ಹೀನೆಯು ಜನತೆಯ ಮೂಢತ್ವ ಮಹಾಭಾರತ ಕಾಲದಿಂದ ಇವತ್ತಿನವರೆಗೆ ಹೀಗೆ ಜನರ ಸ್ವಭಾವವೇ ಎಷ್ಟು ಪಶ್ಚಿಮ ಪೂರ್ವ ಉತ್ತರ ದಕ್ಷಿಣ ಜಗತ್ತಿನ ವ್ಯತ್ಯಾಸವಿಲ್ಲ ಎಲ್ಲರನ್ನು ಪರಿಪೂರ್ಣ ನಾಗರಿಕರನ್ನಾಗಿ ಸಂಸ್ಕಾರವಂತರನ್ನಾಗಿ ಮಾಡುವುದಕ್ಕಾಗುವುದಿಲ್ಲ ಏನೋ ಒಂದು ಸರ್ಕಾರ ಇರಬೇಕು ಏನೋ ಒಂದು ಮಾಡ್ತೇವೆ ಧರ್ಮದ ಭೀತಿ ಇದ್ದರೆ ಒಂದು ರೀತಿ ಸರ್ಕಾರದ ಭೀತಿ ಎಷ್ಟು ದೂರ ಬರ್ತದೆ ಮನುಷ್ಯನಿಗೆ ನಾವು ಏಳನ್ನು ಸುಟ್ಟು ಬಿಡ್ತೇವೆ ಅಂದರೆ ಹೆದರಿಕೊಂಡು ಆ ಮಹಾರಾಜ ರಾಜ ಅನ್ನುವ ಮೋದತ ಹಾಗೆ ಮಾಡಿಯಿಂದ ಈ ವಿರಾಟ್ ರಾಜನ ಬಗ್ಗೆ ಏನ್ರಿ ಗೌರವ ಬರುತ್ತೆ ಈಗ ತಾನೇ ಹೇಳಿದೆ ಧರ್ಮ ಇತ್ತು ಅಂತ ಸ್ವತಃ ಬುದ್ಧಿ ಇಲ್ಲ ಮಾಡಿಯೇ ವಿದುರನ ಹಾಗೆ ಇದು ಸರಿ ಹೀಗೆ ಮಾಡಬೇಕು ಇದಕ್ಕಾಗಿ ಪ್ರಾಣ ಬಿಡಬೇಕು ಅನ್ನೋ ನಿಶ್ಚಯ ವಿರಾಟ್ ರಾಜನಿಗೆ ಬರಲಿಲ್ಲ ಎಲ್ಲ ಅದು ಭೀಷ್ಮನಿಗೆ ಬರಲಿಲ್ಲ ನೋಡಿದ್ದೇವೆ ಸಭಾ ಪರ್ವದ ಕಥೆಯಲ್ಲಿ ಧರ್ಮವೆಂಬುದು ಸ್ವಂತ ಬುದ್ಧಿಯಿಂದ ಮನುಷ್ಯನಿಗೆ ಬರಬೇಕು ಇನ್ನೊಬ್ಬರು ಭಯಕ್ಕಾಗಿ ಮಾಡುವ ಧರ್ಮಾಚರಣೆ ಅವ್ರೇನು ತಿಳ್ಕೊತಾರೋ ಅಂತ ಸಂಧಾನ ಮಾಡೋದು ಮಾಡದೇ ಇದ್ರೆ ಬೈತಾರೆ ಅಂತಿದೆ ಅವ್ರು ಪೂಜೆ ಮಾಡುವುದು ಸುಳ್ಳು ಹೇಳಿದ್ರೆ ಏನಾಗುತ್ತೋ ಅಂತ ಹೆದರುಕೊಂಡು ಮಾಡುವುದು ಭಯದಿಂದ ಮಾಡುವ ಆಚರಣೆ ಸತ್ಯವಾಗುವುದಿಲ್ಲ ಹೆದರುಪೋಕ ವಿರಾಟ್ ರಾಜ ಸರಿ ಸುಳ್ಳು ಯಾಕೆ ಸತ್ತು ಮೇಲೆ ಇವು ಕೀಚಕ ಪಿಶಾಚಿ ಅಂತ ಕಾಡಬಾರದು ನಮ್ಮೂರಿಗೆ ಅಂತ ತಿಳ್ಕೊಂಡು ಸುಟ್ಟು ಬಿಡಿ ಅಂತ ಅಪಣೆ ಮಾಡಿದ ತೈರಂಧ್ಯ ಸೂತ ಸಹದಾಹಂ ವಿಷಾಂಪತಿ ಇದೆಲ್ಲ ಕಥೆಯ ಒಳಗಿನ ಮರ್ಮಗಳನ್ನು ನೋಡಿದರೆ ಮಹಾಭಾರತದಿಂದ ಹಿಡಿದು ಇವತ್ತಿನವರೆಗೆ ಮನುಷ್ಯ ಸ್ವಭಾವ ಏನು ಬದಲಾಗಿಲ್ಲ ಅಂತ ಗೊತ್ತಾಗುತ್ತೆ ಅದಕ್ಕಾಗಿ ದ್ರೌಪದಿಗೆ ಕೊರಳಿಗೆ ಕೈಗೆ ಸೊಂಟಕ್ಕೆ ಹಗ್ಗಗಳನ್ನು ಬಿಗಿದು ಆ ಹೊತ್ಕೊಂಡು ಹೋಗ್ತಾ ಇದ್ದ ಚೀತೆ ಏನಿತ್ತು ಕೀಚಗೊಂದು ಅದರ ಒಂದು ತುದಿಗೆ ಕಟ್ಟಿದ್ದಾರೆ ಬಿಡಿಸ್ಕೋಬಾರ್ದಾಗಿತ್ತ ನೀವು ಕೇಳ್ಬೋದು ಬಿಡಿಸ್ಕೊಳ್ಳೋಕ್ಕೆಲ್ಲಾಗತ್ತೆ ಅಷ್ಟೊಂದು ಜನ ದಡೂತಿ ದಾಂಡಿಗಳು ಸೇರಿಕೊಂಡಿದ್ದಾರೆ ಅದು ಹಣ ಉತ್ಸವ ಶುರುವಾಯಿತು ಬ್ಯಾಂಡು ಭಜಂತ್ರಿ ಒಬ್ಬ ಸೇನಾಪತಿಗೆ ಯೋಗ್ಯವಾದ ರೀತಿಯಲ್ಲಿ ಇದು ಭವ್ಯವಾದಂತಹ ಸ್ಮಶಾನ ಯಾತ್ರೆ ಅಲ್ಲೇ ಇತ್ತಲ್ಲ ಸ್ಮಶಾನ ಸುಡಬೇಕು ಅಂತ ಕರ್ಕೊಂಡು ಹೋಗುವಾಗ ದ್ರೌಪದಿ ಗಟ್ಟಿಯಾಗಿ ಕಿರ್ಚಿದ್ದಾಳೆ ಏನು ಕಿರ್ಚಿದ್ದಾಳೆ ಅಯ್ಯ ಜಯಂತ ಮೊದಲ ಜಯೋ ಜಯಂತೋ ವಿಜಯೋ ಜಯತ್ಸೇನೋ ಜಯದ್ಬಲ ಹೇಮೇ ಮಾಚಂ ವಿಜಾನಂತೋ ಸೂತಪುತ್ರ ನಯಂತಿ ಮಾಂ ಗಂಧರ್ವರ ಉಪನಾಮಗಳು ಸಂಕೇತ ಚಿಹ್ನೆ ಜಯ ಜಯಂತ ವಿಜಯ ಜಯತ್ಸೇನ ಜಯದ್ಬಲ ನಾನು ಬದುಕಿರೋಳನ್ನ ಈ ಕೀಚಕನ ಹೆಣದ ಜೊತೆಯಲ್ಲಿ ಸುಡ್ತಾ ಇದ್ದಾರಪ್ಪ ನೀವು ನೋಡ್ರೋ ನನ್ನ ಬಂದು ಕಾಪಾಡ್ರೋ ಅಂತ ಒಂದೇ ಸಮ ಕಿರುಚಿಕೊಂಡು ಕೂಡಲೇ ಅದು ಭೀಮಸೇನೇ ಕಿವಿಗೆ ಬಿತ್ತು ಆ ಕಡೆ ಅಡುಗೆ ಮನೆಯಲ್ಲಿ ಭೀಮಸೇನ ಕೀಚಕನನ್ನು ಕೊಂದ ಮೇಲೆ ದಾರಿಯಲ್ಲಿದ್ದ ಒಂದು ಕೊಳದಲ್ಲಿ ಸ್ನಾನ ಮಾಡಿ ಮೈ ಕೈ ರಕ್ತವೆಲ್ಲ ತೊಳ್ಕೊಂಡು ಒದ್ದೆ ಬಟ್ಟೆ ಸಮೇತ ಅಡುಗೆ ಮನೆಗೆ ಒಂದೇ ಏಟಿಗೆ ಹಾರಿ ಬಂದು ಏನೂ ನಡೀಲಿಲ್ಲ ಎಂಬಂತ ತನ್ನ ಹಾಸಿಗೆಯಲ್ಲಿ ಮಲಗಿದ್ದ ಕಲ್ಲು ಮಂಚದ ಮೇಲೆ ಯಾ ಅರಮನೆ ಅಡುಗೆ ಮನೆಯವರೆಲ್ಲ ಇನ್ನೂ ಮಲಗಿದ್ದಾರೆ ಒಬ್ಬರು ಇದ್ದಿಲ್ಲ ದ್ರೌಪದಿ ಶಬ್ದವ ಶಬ್ದವನ್ನು ಕೇಳಿ ಒಂದೇ ಏಟಿಗೆ ಹಾರಿಗೆ ಬಂದಿದ್ದಾನೆ ಈ ಹೆಣ ಎತ್ಕೊಂಡು ಹೋಗ್ತಿದ್ರಲ್ಲ ಉತ್ಸವ ಪ್ರೊಸೆಷನ್ ನಡೀತಿತ್ತಲ್ಲ ಎದುರಿಗೆ ನಿಂತ ಭೀಮಸೇನ ಆಕಾಶದ ಎತ್ತರಕ್ಕೆ ಅಲ್ಲಿದ್ದ ಒಂದು ಮರವನ್ನೇ ಕಿತ್ತುಕೊಂಡ ಸ್ಮಶಾನದ ಹತ್ರ ಇದ್ದ ಮರವನ್ನು ಇವನು ಬಂದದ್ದು ಹೇಗೆ ಹೆಬ್ಬಾಗಿಲಿಂದ ಬರಲಿಲ್ಲ ಅದ್ವಾರೇಣ ದ್ವಾರೆ ಬಿಟ್ಟು ಬೇರೆ ಕಡೆ ಬಾಗಿಲಿಂದ ಅಭ್ಯವಸ್ಕಂದಿ ನಿರ್ಜಗಾಮ ಬಹಿಸ್ತದ ಅಪರಾಕಾರಾದ ಆರೋಗ್ಯ ತರಸ ದ್ರುಮನ್ ಅಂದು ಅರಮನೆ ಮುಂದೆ ಬೆಳೆದಿತ್ತು ದೊಡ್ಡ ಮರವನ್ನೇ ಕಿತ್ತುಕೊಂಡು ಗದೆಗೆ ಬದಲಾಗಿ ಹೆಗಲ ಮೇಲೆ ಇಟ್ಟುಕೊಂಡು ಅದು ತಾಲ ಮಾತ್ರ ಮಹಾಸ್ಕಂಧಂ ಅದರ ಬುಡ ಆಗಿತ್ತು ಬಡ್ಡೆ ಆಗಿತ್ತು ಕಾಂಡ ಆಗಿತ್ತು ಟೊಂಗೆಗಳು ಹೇಗಿತ್ತು ವರ್ಣನೆ ಮಾಡ್ತಾರೆ ಅದನ್ನು ನೋಡಿ ಹಣ ಹೊತ್ಕೊಂಡು ಹೋಗ್ತಿದ್ದವರು ಹೆದರಿದರು ಕೆಲವರು ಅಲ್ಲೇ ಇಟ್ಟರು ಆ ನೂರು ಜನ ಕೀಚಕನ ಸೋದರರು ಯಾರು ನೀನು ಅಂತ ಕೇಳಲಾಗಿ ನಾನು ಗಂಧರ್ವ ಇವಳ ಪತಿ ಬಿಟ್ಟರು ಸಮ ಇದ್ರ ಹಾಗೆ ಕೊಂದುಬಿಡ್ತೇನೆ ಎಂದಾಗ ಇವರ ಹೆಣವನ್ನು ಬೇರೊಂದು ದಿಕ್ಕಿನಲ್ಲಿ ಎತ್ಕೊಂಡು ಹೋಗೋದಕ್ಕೆ ಶುರು ಮಾಡಿದರು ಅಲ್ಲೆಡ್ ಹಾಕಿದ ಭೀಮಸೇನ ನೀವು ಓಡಿದರೆ ನಿಮಗೆ ಬೇಗ ಮೃತ್ಯು ಬರ್ತದೆ ನಿಂತರೆ ನಿಧಾನವಾಗಿ ಕೊಲ್ತೇನೆ ನಿಮ್ಮದೇ ಚಾಯ್ಸ್ ಏನು ಬೇಕು ನೋಡಿ ಎಂಬುದಾಗಿ ಹೇಳಲಾಗಿ ಅವರಿಗೆ ಓಡುವುದಕ್ಕೂ ಶಕ್ತಿ ಆಗಲಿಲ್ಲ ನಿಲ್ಲುವುದಕ್ಕೂ ಭಯ ಹೆಣವನ್ನು ಅಲ್ಲೇ ಬಿಸಿಟ್ಟು ನಿಂತರು ಆ ಮರದಿಂದಲೇ ನೂರುವರು ಕೀಚಕ ಉಪಕೀಚಕರನ್ನು ಭೀಮಸೇನ ಕೊಂದು ಹಾಕಿ ಸೈರಂಧ್ರಿ ತಂಟೆಗೆ ಯಾರು ಬರ್ತಾರೋ ಅವರಿಗೆಲ್ಲ ಹೀಗೆ ಆಗುತ್ತೆ ನೋಡಿ ಅಂತ ಹೇಳಿ ದ್ರೌಪದಿಗೆ ಹೇಳಿದ ನೀ ಕೊಳದಲ್ಲಿ ಸ್ನಾನ ಮಾಡು ಅರಮನೆಗೆ ನಿಧಾನವಾಗಿ ಹೋಗು ನಾ ಬೇರೆ ಕಡೆಯಿಂದ ಹೋಗ್ತೇನೆ ಹೆದರಬೇಡ ನಿನ್ನ ತಂಟೆಗೆ ಇನ್ಯಾರು ಬರೋದಿಲ್ಲ ಅಂತ ಹೇಳಿ ಮತ್ತೆ ತಾನು ಅರಮನೆಗೆ ಯಥಾ ಪ್ರಕಾರ ಬಂದು ಸೇರಿದ್ದಾನೆ ಭೀಮಸೇನ ಪಂಚಾಧಿಕಂ ಶತಂ ತಜ್ಜ ನಿಹತಂ ತೇನ ಭಾರತ ಪಂಚಾಧಿಕಂ ಶತಂ ತಜ್ಜ ನೂರೈದು ಜನ ಇದ್ದರು ಕೀಚಗಳು ನೂರೈದು ಜನ ಹೋದ್ದು ಕಣ್ಣಿಂದ ನೋಡಿದ್ದಾರೆ ಕೆಲವರು ಭೀಮನನ್ನು ನೋಡಿದ್ರು ಗುರುತು ಹಿಡೀಲಿಲ್ಲ ನಮ್ಮ ಅಡಿಗೆ ಅವನು ಅಂತ ತಿಳಿಯಲಿಲ್ಲ ಗಂಧರ್ವ ಇರಬೇಕು ಇಷ್ಟೊಂದು ಪರಾಕ್ರಮ ಏನು ಅಲಂಕಾರ ಏನು ಮಾಡ್ಕೊಂಡಿರಲಿಲ್ಲ ನಿಮ್ಮ ನಿಜರೂಪ ಯಾರಿಗೂ ತಿಳಿಯದೇ ಇರಲಿ ಅಂತ ಯಮದೇವರ ಏನು ಕೊಟ್ಟಿದ್ದ ಆದ್ದರಿಂದ ಇವನು ಭೀಮಸೇನ ಇವನೇ ನಮ್ಮ ಊರಡಿಗೆ ಅವನು ಅಂತ ತಿಳ್ಕೊಳ್ಳಾರದೆ ಗಂಧರ್ವ ಅಂತ ಭ್ರಮಿಸಿದರು ಈ ಕಡೆಯಲ್ಲಿ ಈ ದ್ರೌಪದಿ ದೇವಿ ಕೊಳದಲ್ಲಿ ಸ್ನಾನ ಮಾಡಿ ಗಿದ್ದ ಒದ್ದ ಬಟ್ಟೆಯ ಸಮೇತವಾಗಿ ಊರೊಳಕ್ಕೆ ಬರ್ತಾ ಇದ್ದಾಳೆ ಅಷ್ಟಲ್ಲಿ ಊರು ತುಂಬ ಸಮಾಚಾರ ಗೊತ್ತಾಗಿದೆ ಈ ಅರಮನೆ ಸೈರಂಧ್ರಿ ಮಾನಕ್ಕೆ ಕೈ ಹಾಕಿದ ಕೀಚಕನೂ ಹೋದ ಅಯ್ಯೋ ಅವಳ ಅವಳ ಸಲುವಾಗಿ ಇನ್ನು ನೂರೈದು ಜನ ಉಪಕೀಚಕರು ಹೋಗಿಬಿಟ್ರು ಯಥಾ ವಜ್ರೇಣಮಯಿ ದೀರ್ಣಂ ಪರ್ವತಸ್ಯ ಮಹಚ್ಚರ ದೊರೆಗೋಗಿ ಹೇಳಿದರು ಸಿಡಿಲು ಬಿದ್ದಂತೆ ಇಂದ್ರನ ಇದಂತ ಹೊಡೆತ ತಿಂದವನಂತೆ ಮೈ ಪುಡುಪುಡಿಯಾಗಿ ಪಿಂಡ ಮಾಡಿಬಿಟ್ಟಿದ್ರು ಮಹಾರಾಜರೇ ಸಾಮಾನ್ಯವಲ್ಲ ಇದು ಮನುಷ್ಯರು ಮಾಡಿದ್ದಲ್ಲ ವೇದಿಕೆಯರ್ನ ಪ್ರದರ್ಶ್ಯಂತೆ ತಥಾ ಸುತಾಮಹೀತಲೆ ಆ ಹೆಣಕ್ಕೊಂದು ಗತಿ ಕಾಣಿಸೋಣ ಅಂದರೆ ಅದಕ್ಕೆ ಅವನ ಅಡ್ಡು ಬಂದಾಗ ಅಂದರ್ವ ಸರಿ ಸೈರಂಧ್ರಿಯಲ್ಲಿದ್ದಾಳೆ ಇವತ್ತು ಅಂತ ಕೇಳಿದ ಮಹಾರಾಜರಿಗೆ ಗಂಟ್ಲಲ್ಲಿ ಹೂಗಳು ಇಳಿತಾ ಇಲ್ಲ ಯಾರು ಈ ಅಂದ್ರಿ ನಮ್ಮೂರಿಗೆ ಯಾಕೆ ಬಂದು ಗಂಧರ್ವಂದ್ರೆ ಯಾರು ಸೈರಂಧ್ರಿ ಚ ವಿಮುಕ್ತಾಸವು ಪುನರಾಯಾತಿ ಗೃಹಂ ಆ ಗಂಧರ್ವ ಕೀಚಕರನ್ನು ಕೊಂದದ್ದು ನಾವು ನೋಡಲಿಲ್ಲ ಆದರೆ ಉಪಕೀಚಕರನ್ನು ಕೊಂದದ್ದು ನಾವು ನೋಡಿದೆವು ಸೈರಂದ್ರನ್ನು ಬಿಡಿಸಿದ್ದಾನೆ ಎಲ್ಲಿದ್ದಾಳೆ ಅಂತ ಕೇಳಿದ್ರಲ್ಲ ಹೇಳಿಬಿಡ್ತೇವೆ ಅಭಯ ಕೊಡಬೇಕು ಕೊಳದಲ್ಲಿ ಸ್ನಾನ ಮಾಡಿ ನಮ್ಮ ಮನೆ ಕಡೆಗೆ ಬರ್ತಾ ಇದ್ದಾಳೆ ಅಂದಾಗ ವಿರಾಟ್ ರಾಜನಿಗೆ ಹೃದಯ ಬಾಯಿಗೆ ಬಂತು ಇವಳು ಮೃತ್ಯು ಇರಬೇಕು ನೂರೈದು ಜನ ಹೋಗಿದ್ದಲ್ಲದೆ ತಿರುಗಿ ನಮ್ಮನೆಗೆ ಬರ್ತಾ ಇದ್ದಾಳೆ ಅಂದರೆ ಇನ್ನೇನಾರು ಅನಾ ಅನಾಹುತಗಳಾಗ್ಬೋದು ಅಂತ ಹೇಳಿ ಪುಂಸಾಮಿಷ್ಟಶ್ಚ ವಿಷಯೋ ಮೈಥುನ ಸಂಶಯ ಯಥಾರೂಪಾಚ ಸೈರಂಧ್ರಿ ಗಂಧರ್ವಾಶ್ಚ ಮಹಾಬಲಾಹ ಗಂಧರ್ವರೋ ಮಹಾಬಲಿಷ್ಠರು ಇವಳ ರೂಪವು ಎಂಥ ಪುರುಷರನ್ನು ಕೆಣಕುವಂತ ಇದೆ ಅಬ್ರವೀತಿ ಕೃತಾಮೇಷಾಂ ಸೂತಾನಾಂ ಪರಮಕ್ರಿಯ ಅವಳು ಎಲ್ಲಾರು ಬರಲಪ್ಪ ನಾವು ವಿಚಾರಿಸ್ಕೊಳ್ತೇವೆ ನೀವು ಹೋಗಿ ಧೈರ್ಯದಿಂದ ಭಯವಿಲ್ಲದಂತೆ ನೂರೈದು ಉಪಕೀಚಕರಿಗೂ ಕೀಚಕರಿಗೂ ಸಂಸ್ಕಾರವನ್ನು ಮಾಡಿ ಅಂತ ಹೇಳಿ ಕಳಿಸಿದ ಏಕಸ್ಮಿನ್ನೇವ ತ ಸರ್ವೇ ಸುಸಮಿದ್ಧೆ ಹುತಾಶನೇ ಶಾಸ್ತ್ರ ಪ್ರಕಾರ ಹೆಣಗಳನ್ನು ಒಟ್ಟಿಗೆ ಸುಡಬಾರದು ಹಿಂದೂ ಧರ್ಮಶಾಸ್ತ್ರದಲ್ಲಿ ಸತ್ತವರನ್ನು ಒಟ್ಟಿಗೆ ಹೂಳುವುದಾಗಲಿ ಮಾಸ್ ಕ್ರಿಯೇಷ್ ಕ್ರಿಮೇಷನ್ ಮಾಸ್ ಬರಿಯಲ್ ನಮ್ಮ ಪದ್ಧತಿ ಹಿಂದೂ ಪದ್ಧತಿ ಅಲ್ಲ ಅದರಲ್ಲಿ ಏನು ಪಜಿ ಫಜೀತಿ ಆಗಿತ್ತೋ ಒಂದೇ ಚಿತೆಯಲ್ಲಿ ಆ ನೂರ ಆರು ಹೆಣಗಳನ್ನು ಇಟ್ಟು ರತ್ನೈಹಿ ಗಂಧೈ ಸರ್ವಶಃ ಮಣಿ ಮಾಣಿಕ್ಯ ಮುತ್ತುಗಳನ್ನು ಅದರ ಮೇಲೆರಿಸಿ ಗಂಧಗಳನ್ನು ಸಿಂಪಡಿಸಿ ಆ ಕೀಚಕ ಉಪಕೀಚಕರಿಗೆ ಸಂಸ್ಕಾರ ಮಾಡಿಬಿಟ್ರು ಈ ಕಡೆಯಲ್ಲಿ ಸೈರಂಧ್ರಿ ಅಂತಃಪುರದ ಕಡೆಗೆ ಬರ್ತಿದ್ದಾಳೆ ಮಾಳಿಗೆ ಮೇಲೆ ನಿಂತು ನೋಡಿದ್ಲು ಸುದೇಶ್ನೆ ಅವಳಿಗೆ ಭಯವಾಯಿತು ಸೈರಂಧ್ರೀಂ ಆಗತಾಂ ಬ್ರೂಯ ಮಮ ಇವ ವಚನಾದಿದಂ ತನ್ನ ಆಳು ಕಾಳುಗಳಿಗೆ ಹೇಳಿದ್ಲು ಸುದೇಶ್ನೆ ನೀವು ಬಾಗ್ಲಲ್ಲಿ ತಡೆದು ಬಿಡಿ ಆ ಸೈರಂಧ್ರಿಯನ್ನು ನಮ್ಮ ಮನೆಯಲ್ಲಿ ಕೆಲಸ ಇಲ್ಲ ತಾಯಿ ನೀವು ಹೋಗಿಬಿಡು ಅಂತ ಹೇಳು ಗಚ್ಚ ಸೈರಂದ್ರೆ ಭದ್ರಂತೆ ಯಥಾ ಕಾಮಂ ವರಾನನೆ ಹನ್ನೊಂದು ತಿಂಗಳ ಆಶಯ ಕೊಟ್ಟಿದ್ದಕ್ಕೆ ಬಹಳ ದೊಡ್ಡ ಉಪಕಾರ ಮಾಡಿದೆ ನನ್ನ ತಮ್ಮನನ್ನು ಕೊಲ್ಲಿಸಿದೆ ನೂರೈದು ಜನ ಉಪಕೀಚಕರನ್ನು ಕೊಲ್ಲಿಸಿದೆ ನೀ ಮನೆ ಒಳಗೆ ಬಂದರೆ ನನ್ನ ಗಂಡನನ್ನು ಕೊಲಿಸ್ಬೋದು ಮಕ್ಕಳನ್ನು ಕೊಲಿಸ್ಬೋದು ನೀ ಮೃತ್ಯು ದೇವತೆ ಇದ್ದೀಯೇ ಆದ್ದರಿಂದ ಎಲ್ಲಾರು ಹೋಗ್ಬಿಡು ನೀ ಕೇಳಿದ್ದೆಲ್ಲ ಕೊಡ್ತೇನೆ ಹೋಗು ಹೋಗು ಅಂತ ಹೇಳಲಾಗಿ ಆ ರಸ್ತೆಯಲ್ಲಿ ಬರುವಾಗ ಒಂದೊಂದು ಮನೆಯಲ್ಲಿಯೂ ಪುರುಷರು ಸ್ತ್ರೀಯರು ಮನೆ ಬಾಗಿಲುಗಳನ್ನ ಭದ್ರ ಮಾಡಿಕೊಂಡು ಒಳಗೆ ಹೋಗಿ ಕಿಟಕಿಯಿಂದ ಎಣಿಕೆ ನೋಡ್ತಾ ಇದ್ರು ತಾನ್ ದೃಷ್ಟ ಪುರುಷ ರಾಜನ್ ಪ್ರಾದ್ರವಂತ ದಿಶೋದಶ ಹತ್ತು ಉದಕ್ಕೆ ಓಡ್ತಾ ಇದ್ದಾರೆ ಇವಳು ಯಾವಳೋ ಮಾರಿ ಇರಬೇಕು ನಮ್ಮೂರಿಗೆ ಬಂದುಬಿಟ್ಟಿದ್ದಾಳೆ ಈ ರೂಪದಲ್ಲಿ ತಿಳ್ಕೊಳ್ಳದೆ ಹೋಯ್ತಲ್ಲ ಗಂಧರ್ವಾಣ ಭಯತ್ರಸ್ತಾ ಒಬ್ಬನಿಗೆ ಹೀಗಾಯಿತು ಇನ್ನು ಉಳಿದು ಯಾರ್ಯಾರ ಮೇಲೆ ಹೋಗುತ್ತೋ ಇದು ಅಂತ ಅವರೆಲ್ಲ ಹೆದರ್ಕೊಂಡು ಹೆದರ್ಕೊಂಡು ಚದುರ್ತಾ ಇದ್ದಾರೆ ಭೀಮ ಎಲ್ಲಿ ಅಡುಗೆ ಮಾಡ್ತಿದ್ದ ಆ ಮನೆಯ ಮುಂದೆ ಬರ್ತಾ ಇದ್ದಾಳೆ ದ್ರೌಪದಿ ಅವನ ಕಡೆಗೆ ನೋಡಿ ಕೈ ಮುಗಿದು ಜನರಿಗೆ ಗೊತ್ತಾಗದೇ ಇರುವಂತೆ ಗಂಧರ್ವರಾಜಾಯ ನಮೋ ಏನಾಸ್ಮಿ ಪರಿಮೋಚಿತ ಯಾವ ಗಂಧರ್ವರಾಜ ನನ್ನನ್ನು ಮೃತ್ಯುವಿನಿಂದ ಬಿಡಿಸಿದನೋ ಮಾನ ಕಾಪಾಡಿದನೋ ಅವನಿಗೆ ನಮಸ್ಕಾರ ಇರಲಿ ಅಂತ ಒಂದು ಕಡೆಗಣ್ಣು ನೋಟವನ್ನು ಭೀಮನ ಮೇಲೆ ಬೀರಿ ಹೋಗ್ತಾ ಇದ್ದಾಳೆ ಆಗ ಒಳಗಿಂದ ಭೀಮಸೇನ ಗಟ್ಟಿಯಾಗಿ ಹೇಳಿದ ಏ ಪುರ ವಿಚರಂತೀಹ ಪುರುಷಾವಶವರ್ತಿನಃ ತಸ್ಯಾಸ್ತೆ ವಚನಂ ಶ್ರುತ್ವಾ ಕಿರಣ ಏ ಪುರ ವಿಚರಂತೀಹ ಪುರುಷಾವಶವರ್ತಿನಃ ಯಾವ ಪುರುಷರು ತಮ್ಮ ವಶದಲ್ಲಿಲ್ಲದೆ ಕಾಮವಶದಲ್ಲಿದ್ದಾರೆಯೋ ಅವರಿಗೆಲ್ಲ ಇವತ್ತು ಕೀಚಕನ ಗತಿ ಆಗುತ್ತೆ ಅಂತ ನೀನು ಊರಿಗೆ ಹೋಗಿ ಸಾರಬೇಕು ಅಂತ ಅವನು ಮಾತನ್ನಾಡಿದ ಈ ಕಡೆಯಲ್ಲಿ ನರ್ತನಾಕಾರದಲ್ಲಿ ಧನಂಜಯಮಪಶ್ಯತ ಮುಂದಕ್ಕೆ ಬ ನರ್ತನಾಕಾರ ಆಯಿತು ಅಲ್ಲಿ ಅರ್ಜುನ ಲಂಗ ಹಾಕಿಕೊಂಡು ಸ್ವಲ್ಪ ನಗುತ್ತಾ ಇದ್ದಾನೆ ಬೃಹನ್ನಳೆ ಅರಮನೆ ಕಡೆಗೆ ಬರ್ತಿದ್ದ ದ್ರೌಪದಿಯನ್ನು ನೋಡಿ ಅದೇನಾಯಿತು ಏನಾಯಿತು ಅಕ್ಕ ರಾಜಕನ್ಯೆಯರು ನರ್ತನಾ ಕಲಿಯವರು ಮೊದಲುಕೊಂಡು ಸೈರಂದ್ರಿಯನ್ನು ಏನಾಯಿತು ಏನಾಯಿತು ಅಂತ ಪ್ರಶ್ನೆ ಮಾಡ್ತಾರೆ